லெசன் நம்பர் சிக்ஸ் இது காதம்பரினா சார் ಇದು ಕಾದಂಬರಿನಾ ಸರ್ ಹೌದು ಇದೊಂದು ಕಾದಂಬರಿ ಹೌದು ಇದೊಂದು ಕಾದಂಬರಿ ಇದ್ರ ಹೆಸರೇನು ಸರ್ ಇದ್ರ ಹೆಸರೇನು ಸರ್ ಇದರ ಹೆಸರು ದಾಟು ಇದರ ಹೆಸರು ದಾಟು ಇದು ಯಾರ ಕಾದಂಬರಿ ಇದು ಯಾರ ಕಾದಂಬರಿ ಇದು ಭೈರಪ್ಪನವರ ಕಾದಂಬರಿ ಇದು ಭೈರಪ್ಪನವರ ಕಾದಂಬರಿ ಇದು ತುಂಬಾ ದೊಡ್ಡ ಕಾದಂಬರಿ ಅಲ್ವಾ ಇದು ತುಂಬಾ ದೊಡ್ಡ ಕಾದಂಬರಿ ಅಲ್ವಾ ಹೌದು ತುಂಬ ದೊಡ್ಡ ಕಾದಂಬರಿ ನಿಜ ಆದರೆ ಬಹಳ ಒಳ್ಳೆಯ ಕಾದಂಬರಿ ಹೌದು ತುಂಬಾ ದೊಡ್ಡ ಕಾದಂಬರಿ ನಿಜ ಆದರೆ ಬಹಳ ಒಳ್ಳೆಯ ಕಾದಂಬರಿ ಈ ದಾಟು ಹೊಸ ಕಾದಂಬರಿನಾ ಸರ್ ಈ ದಾಟು ಹೊಸ ಕಾದಂಬರಿನಾ ಸರ್ ತೀರ ಹೊಸ ಕಾದಂಬರಿ ಅಲ್ಲ ಸ್ವಲ್ಪ ಹಳೆಯ ಕಾದಂಬರಿ ತೀರ ಹೊಸ ಕಾದಂಬರಿ ಅಲ್ಲ ಸ್ವಲ್ಪ ಹಳೆಯ ಕಾದಂಬರಿ ಮಾಸ್ತಿಯವರ ಸುಬ್ಬಣ್ಣ ಸಣ್ಣ ಕಥೆನೋ ಚಿಕ್ಕ ಕಾದಂಬರಿನೋ ಸರ್ ಮಾಸ್ತಿಯವರ ಸುಬ್ಬಣ್ಣ ಸಣ್ಣ ಕಥೆನೋ ಚಿಕ್ಕ ಕಾದಂಬರಿನೋ ಸರ್ ಅದು ಸಣ್ಣ ಕತೆ ಅದು ಸಣ್ಣ ಕತೆ ಭಾವೈಕ್ಯ ಎಂಥ ಕವನ ಭಾವೈಕ್ಯ ಎಂಥ ಕವನ ನಿಮ್ಮ ಅಭಿಪ್ರಾಯ ಏನ್ ಸರ್ ನಿಮ್ಮ ಅಭಿಪ್ರಾಯ ಏನ್ ಸರ್ ಅದು ಒಳ್ಳೆಯ ಕವನಾನೂ ಅಲ್ಲ ಕೆಟ್ಟ ಕವನಾನೂ ಅಲ್ಲ ಅದು ಒಳ್ಳೆಯ ಕವನಾನೂ ಅಲ್ಲ ಕೆಟ್ಟ ಕವನಾನೂ ಅಲ್ಲ ಗೋಪಾಲಕೃಷ್ಣ ಅಡಿಗ ಅವರ ಭೂಮಿಗೀತೆ ಗೋಪಾಲಕೃಷ್ಣ ಅಡಿಗ ಅವರ ಭೂಮಿಗೀತೆ ಅದು ತುಂಬಾ ಒಳ್ಳೆಯ ಕವನ ಅದು ತುಂಬಾ ಒಳ್ಳೆಯ ಕವನ ಸರಿ ನಮಸ್ಕಾರ ಸರ್ ಸರಿ ನಮಸ್ಕಾರ sir drills repetition drill repeat after me ಇದು ಕಾದಂಬರಿ ಇದು ಕಾದಂಬರಿ ಇದು ಒಂದು ಕಥೆ ಇದು ಒಂದು ಕಥೆ ಅದು ಒಂದು ಮನೆ ಅದು ಒಂದು ಮನೆ ಇದು ಭೈರಪ್ಪನವರ ಕಾದಂಬರಿ ಇದು ಭೈರಪ್ಪನವರ ಕಾದಂಬರಿ ಅದು ಮಾಸ್ತಿಯವರ ಕಥೆ ಅದು ಮಾಸ್ತಿಯವರ ಕಥೆ ಇದು ಅಡಿಗ ಅವರ ಕವನ ಇದು ಅಡಿಗ ಅವರ ಕವನ ಇದು ದೊಡ್ಡ ಕಾದಂಬರಿ ಇದು ದೊಡ್ಡ ಕಾದಂಬರಿ ಅದು ದೊಡ್ಡ ನಾಯಿ ಅದು ದೊಡ್ಡ ನಾಯಿ ಅದು ದೊಡ್ಡ ಮರ ಅದು ದೊಡ್ಡ ಮರ ಅದು ಚಿಕ್ಕ ಮನೆ ಅದು ಚಿಕ್ಕ ಮನೆ ಅದು ಸಣ್ಣ ನಾಯಿ ಅದು ಸಣ್ಣ ನಾಯಿ ಅದು ಸಣ್ಣ ಪುಸ್ತಕ ಅದು ಸಣ್ಣ ಪುಸ್ತಕ ಅದು ಹೊಸ ಪುಸ್ತಕ ಅದು ಹೊಸ ಪುಸ್ತಕ ಅವನು ಹೊಸ ವಿದ್ಯಾರ್ಥಿ ಅವನು ಹೊಸ ವಿದ್ಯಾರ್ಥಿ ಅವರು ಹೊಸ ಅಧ್ಯಾಪಕಿ ಅವರು ಹೊಸ ಅಧ್ಯಾಪಕಿ ಅದು ಹಳೆಯ ಕವನ ಅದು ಹಳೆಯ ಕವನ ಇದು ಹಳೆಯ ಕಾದಂಬರಿ ಇದು ಹಳೆಯ ಕಾದಂಬರಿ ಅದು ಒಳ್ಳೆಯ ಕವನ ಅದು ಒಳ್ಳೆಯ ಕವನ ಅವಳು ಒಳ್ಳೆಯ ವಿದ್ಯಾರ್ಥಿನಿ ಅವಳು ಒಳ್ಳೆಯ ವಿದ್ಯಾರ್ಥಿನಿ ಅದು ಕೆಟ್ಟ ಕವನ ಅದು ಕೆಟ್ಟ ಕವನ ಅದು ಕೆಟ್ಟ ನಾಯಿ ಅದು ಕೆಟ್ಟ ನಾಯಿ ಅದು ತುಂಬಾ ದೊಡ್ಡ ಪುಸ್ತಕ ಅದು ತುಂಬಾ ದೊಡ್ಡ ಪುಸ್ತಕ ಅದು ತುಂಬಾ ಒಳ್ಳೆಯ ನಾಯಿ ಅದು ತುಂಬಾ ಒಳ್ಳೆಯ ನಾಯಿ ಅದು ತೀರಾ ಹಳೆಯ ಕಾದಂಬರಿ ಅದು ತೀರಾ ಹಳೆಯ ಕಾದಂಬರಿ ಅವನು ತೀರಾ ಒಳ್ಳೆಯ ಹುಡುಗ ಅವನು ತೀರಾ ಒಳ್ಳೆಯ ಹುಡುಗ ಇವರು ಬಹಳ ಒಳ್ಳೆಯ ಅಧ್ಯಾಪಕಿ ಇವರು ಬಹಳ ಒಳ್ಳೆಯ ಅಧ್ಯಾಪಕಿ ಅದು ಬಹಳ ದೊಡ್ಡ ಮನೆ ಅದು ಬಹಳ ದೊಡ್ಡ ಮನೆ ಅದು ಎಂಥ ಮನೆ ಅದು ಎಂಥ ಮನೆ ಅವನು ಎಂಥ ವಿದ್ಯಾರ್ಥಿ ಅವನು ಎಂಥ ವಿದ್ಯಾರ್ಥಿ ಬಿಲ್ಡಪ್ ಡ್ರಿಲ್ ಮಾಡೆಲ್ ವಿದ್ಯಾರ್ಥಿ ಹಳೆಯ ವಿದ್ಯಾರ್ಥಿ ಬಹಳ ಹಳೆಯ ವಿದ್ಯಾರ್ಥಿ ನನ್ನ ಬಹಳ ಹಳೆಯ ವಿದ್ಯಾರ್ಥಿ ಅವನು ನನ್ನ ಬಹಳ ಹಳೆಯ ವಿದ್ಯಾರ್ಥಿ ನೌ ಬಿಲ್ಡಪ್ ವಿದ್ಯಾರ್ಥಿನಿ ಹಳೆಯ ವಿದ್ಯಾರ್ಥಿನಿ ಬಹಳ ಹಳೆಯ ವಿದ್ಯಾರ್ಥಿನಿ ನನ್ನ ಬಹಳ ಹಳೆಯ ವಿದ್ಯಾರ್ಥಿನಿ ಅವಳು ನನ್ನ ಬಹಳ ಹಳೆಯ ವಿದ್ಯಾರ್ಥಿನಿ ಸ್ನೇಹಿತ ಹಳೆಯ ಸ್ನೇಹಿತ ಬಹಳ ಹಳೆಯ ಸ್ನೇಹಿತ ನನ್ನ ಬಹಳ ಹಳೆಯ ಸ್ನೇಹಿತ ಅವರು ನನ್ನ ಬಹಳ ಹಳೆಯ ಸ್ನೇಹಿತ ಮಾಡೆಲ್ ಕಥೆ ಸಣ್ಣ ಕಥೆ ತುಂಬಾ ಸಣ್ಣ ಕಥೆ ಇದು ತುಂಬಾ ಸಣ್ಣ ಕಥೆ ನೌ ಬಿಲ್ಡಪ್ ಕವನ ಸಣ್ಣ ಕವನ ತುಂಬಾ ಸಣ್ಣ ಕವನ ಇದು ತುಂಬಾ ಸಣ್ಣ ಕವನ ಕಾದಂಬರಿ ಸಣ್ಣ ಕಾದಂಬರಿ ತುಂಬಾ ಸಣ್ಣ ಕಾದಂಬರಿ ಇದು ತುಂಬಾ ಸಣ್ಣ ಕಾದಂಬರಿ ಟ್ರಾನ್ಸ್ಫರ್ಮೇಷನ್ ಡ್ರಿಲ್ ಮಾಡೆಲ್ ಅದು ಹೊಸ ಪುಸ್ತಕ ಅದು ಎಂಥ ಪುಸ್ತಕ ನೌ ಟ್ರಾನ್ಸ್ಫಾರ್ಮ್ ಅದು ಹಳೆಯ ಮನೆ ಅದು ಎಂಥ ಮನೆ ಇದು ಕೆಟ್ಟ ನಾಯಿ ಇದು ಎಂಥ ನಾಯಿ ಅದು ಚಿಕ್ಕ ಪುಸ್ತಕ ಅದು ಎಂಥ ಪುಸ್ತಕ ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡೆಲ್ ಇದು ಭೈರಪ್ಪನವರ ಕಾದಂಬರಿ ನಂಜಪ್ಪ ಇದು ನಂಜಪ್ಪನವರ ಕಾದಂಬರಿ ಮನೆ ಇದು ನಂಜಪ್ಪನವರ ಮನೆ ಅದು ಅದು ನಂಜಪ್ಪನವರ ಮನೆ ನಾವು ಸಬ್ಸ್ಟಿಟ್ಯೂಟ್ ಅವಳು ಕಮಲಮ್ಮನವರ ಮಗಳು ತಂಗಿ ಅವಳು ಕಮಲಮ್ಮನವರ ತಂಗಿ ಸೀತಮ್ಮ ಅವಳು ಸೀತಮ್ಮನವರ ತಂಗಿ ಇವಳು ಇವಳು ಸೀತಮ್ಮನವರ ತಂಗಿ ಅದು ತುಂಬಾ ದೊಡ್ಡ ಕಾದಂಬರಿ ಕವನ ಅದು ತುಂಬಾ ದೊಡ್ಡ ಕವನ ಒಳ್ಳೆಯ ಅದು ತುಂಬಾ ಒಳ್ಳೆಯ ಕವನ ಸ್ವಲ್ಪ ಅದು ಸ್ವಲ್ಪ ಒಳ್ಳೆಯ ಕವನ ಇದು ಇದು ಸ್ವಲ್ಪ ಒಳ್ಳೆಯ ಕವನ ಇದು ಬಹಳ ಹಳೆಯ ಪುಸ್ತಕ ಹೊಸ ಇದು ಬಹಳ ಹೊಸ ಪುಸ್ತಕ ಅದು ಅದು ಬಹಳ ಹೊಸ ಪುಸ್ತಕ ಅದು ಎಂಥ ಕವನ ಹಣ್ಣು ಅದು ಎಂಥ ಹಣ್ಣು ಯಾವ ಅದು ಯಾವ ಹಣ್ಣು ಇದು ಇದು ಯಾವ ಹಣ್ಣು